ಅಮೃತಾಮೃತ ಸಾರ ಗುರುಗಳ ಕರುಣದಿಂದ ಅಪನಿತು ಪೇಳುವೆ ಪರಮ ಭಗವದ್ಭಕ್ತರಿಗನಾದರದಿ ಕೇಳುವುದು ಆದರದಿ ಕೇಳುವುದು ಹಿಂದಿನ ಪದ್ಯದಲ್ಲಿ ಮಾನಸ ಪೂಜೆಯ ಪ್ರಕ್ರಿಯೆಯನ್ನು ಪಂಚಭೂತಗಳಲ್ಲಿ ಭಗವಂತ ತನ್ನ ವಿಭೂತಿ ರೂಪವನ್ನು ಇಟ್ಟಿರ್ತಾನೆ ಜೀವರಿಗಾಗಿ ಪಂಚಭೂತಗಳನ್ನು ಸೃಷ್ಟಿ ಮಾಡಿಕೊಟ್ಟು ತಾನು ಅಲ್ಲಿದ್ದು ಆ ಪಂಚಭೂತಗಳು ಪೂಜಾ ಸಾಧನ ಪದಾರ್ಥಗಳು ಭಗವಂತನ ಸನ್ನಿಧಾನದಿಂದ ಆಗತ್ತೆ ಅನ್ನೋದನ್ನಲ್ಲಿ ತಿಳಿಸಿದರು ಈಗ ಗಂಧ ರಸ ರೂಪ ಸ್ಪರ್ಶ ಶಬ್ದ ಅಂತ ಪಂಚಭೂತಗಳಲ್ಲಿ ಅಂತರ್ಯಾಮಿಯಾಗಿರುವ ತನ್ಮಾತ್ರಗಳು ಅಥವಾ ಪಂಚಭೂತಗಳ ಗುಣಗಳು ಅವುಗಳನ್ನು ಮಾನಸ ಪೂಜೆಯಲ್ಲಿ ಭಗವಂತನಿಗೆ ಅರ್ಪಣೆ ಮಾಡಬೇಕು ಅಂತ ಪಂಚಭೂತಗಳಿಂದಲೇ ಬದುಕ್ತಕ್ಕಂಥ ನಾವು ಪಂಚಭೂತಗಳನ್ನು ನಿಂದನೆ ಮಾಡಬಾರ್ದು ಅಭಿಮಾನಿ ದೇವತೆಗಳನ್ನು ಮತ್ತು ಭಗವಂತನನ್ನು ನಿಂದಿಸಿದಂತಾಗಿ ಪಾಪಕ್ಕೆ ಕಾರಣ ಆಗತ್ತೆ ಅಂತ ಈ ಪದ್ಯದಲ್ಲಿ ತಿಳಿಸ್ತಾರೆ ಹಿಂದಿನ ಪದ್ಯದಲ್ಲಿ ಪ್ರಾಣಾಗ್ನಿಹೋತ್ರ ಅಂತ ಭೋಜನವನ್ನು ಅರ್ಪಿಸಬೇಕು ಅಂತ ತಿಳಿಸಿ ಅದೇ ರೀತಿ ಪ್ರಕೃತಿಯ ವಿಕೋಪಗಳಾಗಿರ್ತಕ್ಕಂಥ ಚಳಿ ಬಿಸಿಲು ಮಳೆ ಗಾಳಿ ಇದ್ಯಾವುದನ್ನು ನಿಂದನೆ ಮಾಡಬಾರದು ಭಗವಂತನಿಗೆ ಅರ್ಪಣೆ ಮಾಡಬೇಕು ಅಂತ ಈ ಪದ್ಯದಲ್ಲಿ ತಿಳಿಸ್ತಾರೆ ಜಲಜನಾಭನ ಮೂರ್ತಿ ಮನದಲ್ಲಿ ನೆಲೆಗೊಳಿಸಿ ನಿಶ್ಚಲ ಪ್ರಕೃತಿಯಲ್ಲಿ ಚಳಿ ಬಿಸಿಲು ಮಳೆಗಾಳಿಗಳ ನಿಂದಿಸದೆ ನಿತ್ಯದಲ್ಲಿ ನೆಲದೊಳಿಯ ಗಂಧವೇ ಸುಗಂಧವು ಜಲವೇ ರಸರೂಪವೇ ಸುದೀಪವು ಎಲ್ಲರೂ ಚಾಮರ ಶಬ್ದವಾದ್ಯಗಳರ್ಪಿಸಲು ಒಲಿಬ ಜಲಜನಾಭನ ಮೂರ್ತಿ ಮನದಲ್ಲಿ ನೆಲೆಗೊಳಿಸಿ ಅಂತ ಜಲಜನಾಭ ಅಂದರೆ ಪದ್ಮನಾಭ ಜಲ ಅಂದರೆ ನೀರು ಜ ಅಲ್ಲಿ ಅಲ್ಲಿ ಹುಟ್ಟಿರ್ತಕ್ಕಂಥ ಪದ್ಮ ಪದ್ಮನಾಭನ ಮೂರ್ತಿ ಮನದಲ್ಲಿ ನೆಲೆಗೊಳಿಸಿ ಸಾತ್ವಿಕ ಆಹಾರ ವಿಹಾರ ಎಲ್ಲವನ್ನು ಕೂಡ ಭಗವಂತನ ಆರಾಧನೆ ಅಂತ ಸೇವನೆ ಮಾಡೋದರಿಂದ ಜೀವನ ಅನ್ನೋದೇ ಒಂದು ಯಜ್ಞ ಅನ್ನೋ ರೀತಿಯಲ್ಲಿ ಆಗತ್ತೆ ಅಂತ ಅಂತಹ ಪದ್ಮನಾಭ ರೂಪಿ ಪರಮಾತ್ಮನನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡಿ ನಿಶ್ಚಯವಾಗಿರ್ತಕ್ಕಂಥ ಭಕ್ತಿಯಿಂದ ಚಳಿ ಬಿಸಿಲು ಮಳೆ ಗಾಳಿ ಯಾವುದನ್ನು ನಿಂದನೆ ಮಾಡದೆ ಅಲ್ಲಲ್ಲಿ ಇರ್ತಕ್ಕಂಥ ಆ ಗುಣಧರ್ಮಗಳನ್ನು ಭಗವಂತನಿಗೆ ಮಾನಸ ಪೂಜೆ ಅಂತ ಅರ್ಪಣೆಯನ್ನು ಮಾಡಬೇಕು ಬ್ರಹ್ಮಾಂಡವನ್ನು ಭಗವಂತ ಸೃಷ್ಟಿ ಮಾಡಿ ಅದರೊಳಗೆ ಹದಿನಾಲ್ಕು ಲೋಕಗಳನ್ನು ಜೀವರಿಗಾಗಿ ಸೃಷ್ಟಿ ಮಾಡ್ತಾನೆ ಮೊದಲಿಗೆ ಗರ್ಭೋಧಕ ಸಮುದ್ರದಲ್ಲಿ ತಾನು ಮಲಗ್ತಾನೆ ತನ್ನ ನಾಭಿಯಿಂದ ಒಂದು ಬೃಹತ್ ಗಾತ್ರದ ಕಮಲವನ್ನು ಸೃಷ್ಟಿ ಮಾಡ್ತಾನೆ ಆದ್ದರಿಂದ ಪರಮಾತ್ಮನಿಗೆ ಪದ್ಮನಾಭ ಅಂತ ಹೆಸರು ಬಂತು ಅಥವಾ ಜಲಜನಾಭ ಆ ಕಮಲದ ಹದಿನಾಲ್ಕು ದಳಗಳಲ್ಲಿ ಹದಿನಾಲ್ಕು ಲೋಕವನ್ನು ಸೃಷ್ಟಿ ಮಾಡ್ತಾನೆ ಆ ಕಮಲದ ನಡುವೆ ಚತುರ್ಮುಖ ಬ್ರಹ್ಮನನ್ನು ಕೂಡ ಸೃಷ್ಟಿ ಮಾಡ್ತಾನೆ ಕಮಲದ ಕಮಲದಲ್ಲಿ ಹುಟ್ಟಿದ ಚತುರ್ಮುಖ ಬ್ರಹ್ಮ ತನ್ನ ಜನಕ ಯಾರು ಪಿತಾ ಯಾರು ತನ್ನನ್ನು ಸೃಷ್ಟಿ ಮಾಡಿದವರು ಯಾರು ಅಂತ ಆ ಜನಕನನ್ನು ಹದಿನಾಲ್ಕು ಲೋಕಗಳಿರ್ತಕ್ಕಂಥ ಪಂಚಭೂತಗಳಿಂದಲೇ ಮೊದಲಿಗೆ ಆರಾಧನೆಯನ್ನು ಮಾಡಿದ ಇಂತಹ ಪದ್ಮನಾಭ ಮೂರ್ತಿಯನ್ನು ಮನಸ್ಸಿನಲ್ಲಿ ಸದಾಕಾಲ ಧ್ಯಾನವನ್ನು ಮಾಡಬೇಕು ಮೊದಲಿಗೆ ಪುರುಷ ಸೂಕ್ತ ಹೇಳ್ತಕ್ಕಂಥ ಯಜ್ಞ ಅಂದರೆ ಇದೆ ಪುರುಷ ಸೂಕ್ತ ಇಲ್ಲದೇ ಇರತಕ್ಕಂಥ ಪೂಜೆಯನ್ನು ಭಗವಂತ ಸ್ವೀಕಾರ ಮಾಡೋದಿಲ್ಲ ಯಜ್ಞೇನ ಯಜ್ಞ ಮಹಿಜಂತ ದೇವಾಹ ಮಳೆ ಬಿಸಿಲು ಚಳಿ ಇದನ್ನು ಯಾವುದನ್ನು ನಿಂದನೆಯನ್ನು ಮಾಡಬಾರ್ದು ಅಂತ ಪಂಚಭೂತಗಳಿಂದಲೇ ಬದುಕ್ತಕ್ಕಂಥ ನಾವು ಆ ಪಂಚಭೂತಗಳ ಸಹಾಯದಿಂದ ನಮ್ಮ ಎಲ್ಲ ಜೀವನವನ್ನು ನಿರ್ವಹಣೆ ಮಾಡ್ತೀವಿ ಉದಾಹರಣೆಗೆ ಮಳೆ ನೀರು ಬಂತು ಕೆರೆ ಸಮುದ್ರ ಇದೆಲ್ಲ ತುಂಬಿತು ನಮಗೆ ಅನ್ನಪಾನಾದಿಗಳಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಭಗವಂತನ ಆರಾಧನೆ ನಡೆಸೋದಕ್ಕೆ ಅನುಕೂಲ ಆಗತ್ತೆ ಚಳಿಗಾಲ ಆಗ ಧಾನ್ಯದಲ್ಲಿ ಕಾಳು ಕಟ್ಟೋದು ಎಲ್ಲ ಚೆನ್ನಾಗಿ ಚಳಿ ಬಿದ್ದರೆ ಈ ರೀತಿಯಾಗಿ ಅಂತ ಧಾನ್ಯದ ಬೆಳವಣಿಗೆ ಇದೆಲ್ಲ ಆಗೋದು ಅಂತ ಬೇಸಿಗೆ ಬಂದಾಗ ಸಮುದ್ರದಲ್ಲಿರ್ತಕ್ಕಂಥ ಕೆರೆಗಳಲ್ಲಿರ್ತಕ್ಕಂಥ ನೀರನ್ನು ಆವಿ ಮಾಡಿ ಮತ್ತೆ ಮಳೆಗಾಲ ಬಂದಾಗ ಮಳೆ ಸುರಿಸೋದು ಹೀಗೆ ಆ ಪಂಚಭೂತಗಳಿಂದ ನಾವು ಬದುಕ್ತಾ ಇರ್ತೀವಿ ಅದೇ ಪಂಚಭೂತಗಳಿಂದ ನಮಗೆ ಪೀಡೆ ಉಂಟಾದಾಗ ಸಮಸ್ಯೆ ಆದಾಗ ಅದನ್ನು ನಾವು ನಿಂದನೆ ಮಾಡ್ತೀವಿ ಆ ರೀತಿ ಮಾಡೋದು ತಪ್ಪು ಆ ನಿಂದೆ ಅವರೊಳಗಿರ್ತಕ್ಕಂಥ ಭಗವಂತ ಅಂದರೆ ಅಭಿಮಾನಿ ದೇವತೆಗಳ ಅಂತರ್ಯಾಮಿಯಾಗಿ ಭಗವಂತ ಇರ್ತಾನೆ ಅವನನ್ನು ನಿಂದೆ ಮಾಡಿದಂತಾಗತ್ತೆ ಮತ್ತು ಪಾಪ ಕಾರಣ ಆಗುತ್ತೆ ಆದ್ದರಿಂದ ಆ ಬಾಧೆ ಅಥವಾ ನೋವು ಪೀಡೆ ಏನಾದರೂ ಉಂಟಾದರೆ ಅದನ್ನೇ ಭಗವಂತನಿಗೆ ತಪಸ್ಸು ಅಂತ ಈ ರೀತಿಯಾಗಿ ಚಿಂತನೆ ಮಾಡಿ ಅರ್ಪಣೆ ಮಾಡಬೇಕು ಯಾಕೆ ಅಂತ ಕೇಳಿದ್ರೆ ಆ ಎಲ್ಲ ಪಂಚಭೂತಗಳು ಪಂಚ ತನ್ಮಾತ್ರಗಳಿಗೆ ಭಗವಂತ ಇದ್ದು ನಮ್ಮ ಪ್ರಾಚೀನ ಕರ್ಮಕ್ಕೆ ಅನುಸಾರವಾಗಿ ಸುಖವನ್ನು ದುಃಖವನ್ನು ಕೊಡ್ತಕ್ಕಂಥವನು ಭಗವಂತನೇ ಸೂರ್ಯ ಭಾರೀ ಬಿಸಿಲಿನಲ್ಲಿ ಬಿಸಿ ಬೇಸಿಗೆಯಲ್ಲಿ ಭಾರೀ ತಾಪವನ್ನು ಉಂಟು ಮಾಡ್ತಾನೆ ಮೋಡಗಳು ಅತಿವೃಷ್ಟಿಯನ್ನು ಮಾಡಿ ನಮಗೆ ಪೀಡೆಯನ್ನು ಕೊಡ್ತಾರೆ ಗಾಳಿ ಬಿರುಗಾಳಿಯಾಗಿ ಮನೆ ಮಠಗಳನ್ನು ನೆಲಸಮ ಮಾಡೋದು ಇತ್ಯಾದಿ ಎಲ್ಲ ಆಗುತ್ತೆ ಇನ್ನು ಮಾಗಿಯ ಚಳಿ ಈಗೇನು ಚಳಿ ಆಗ್ತಾ ಇದೆ ಮೈ ನಡಗಿಸ್ತಾ ಇದೆ ಇದೆಲ್ಲವೂ ಕೂಡ ಸ್ವಾಭಾವಿಕ ಭಗವಂತನೇ ಕಾಲ ಕಾಲಕ್ಕೆ ಅದೆಲ್ಲವನ್ನು ಕೂಡ ನಿಯಮನ ಮಾಡ್ತಾನೆ ಆದ್ದರಿಂದ ಈ ಪ್ರಕೃತಿ ವಿಕೋಪಗಳನ್ನು ಯಾವತ್ತೂ ನಿಂದನೆ ಮಾಡಬಾರ್ದು ನಿಂದನೆ ಮಾಡಿದ್ರೆ ಆ ಅಭಿಮಾನಿ ದೇವತೆಗಳನ್ನು ಮತ್ತು ಪರಮಾತ್ಮನ ನಿಂದನೆ ಮಾಡಿದ ಎರಡು ರೀತಿಯಾಗಿರ್ತಕ್ಕಂಥ ಪಾಪಕ್ಕೆ ಜೀವ ಗುರಿಯಾಗ್ತಾನೆ ಆದ್ದರಿಂದ ಆ ರೀತಿಯಾಗಿ ನಿಂದನೆ ಮಾಡದೆ ಧೈರ್ಯದಿಂದ ತನಗೆ ಆಗ್ತಕ್ಕಂಥ ನೋವನ್ನು ತಪಸ್ಸು ಅಂತ ಅರ್ಪಣೆ ಮಾಡಬೇಕು ಕಾಲ ಕಾಲಕ್ಕೆ ಬರ್ತಕ್ಕಂಥ ಹರಿದಿನ ಉಪವಾಸವನ್ನೆಲ್ಲ ಹೇಗೆ ಸಹನೆಯಿಂದ ಮಾಡ್ತೀವೋ ಅದೇ ರೀತಿಯಾಗಿ ಅನಿರೀಕ್ಷಿತವಾಗಿ ಬರ್ತಕ್ಕಂಥ ಈ ಪ್ರಕೃತಿ ವಿಕೋಪವೂ ಕೂಡ ಒಂದು ತಪಸ್ಸು ಅದನ್ನು ಸಹನ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಧೈರ್ಯ ಸಾಮರ್ಥ್ಯ ಶಕ್ತಿಯನ್ನು ಕೊಟ್ಟು ಅನುಗ್ರಹ ಮಾಡು ಭಗವಂತ ಅಂತ ಈ ರೀತಿಯಾಗಿ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಬೇಕು ಬೇರೆಯವರಿಗೂ ಕೂಡ ಅದನ್ನು ಯಾವ ರೀತಿಯಾಗಿ ಸಮರ್ಥವಾಗಿ ಸಾಧನೆಗೆ ಭಂಗ ಬಾರದಂತೆ ಅದನ್ನು ಎದುರಿಸಬೇಕು ಅನ್ನೋದಕ್ಕೆ ಮಾರ್ಗದರ್ಶನವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ತಪಸ್ವಿಗಳು ಪಂಚಾಗ್ನಿಗಳ ಮಧ್ಯೆ ಕುಳಿತು ಕಠೋರವಾಗಿರ್ತಕ್ಕಂಥ ತಪಸ್ಸನ್ನು ಮಾಡ್ತಾರೆ ಆದರೆ ನಮಗೆ ಶಾಸ್ತ್ರ ಅಂಥ ಕಠಿಣವಾಗಿರ್ತಕ್ಕಂಥ ತಪಸ್ಸನ್ನು ಮಾಡಲಿಕ್ಕೆ ಹೇಳಿಲ್ಲ ಕಾಲ ಕಾಲಕ್ಕೆ ಆಗ್ತಕ್ಕಂಥ ಈ ಪ್ರಕೃತಿ ವಿಕೋಪದಿಂದ ಆಗ್ತಕ್ಕಂಥ ಬದಲಾವಣೆಗಳನ್ನೇ ತಪಸ್ಸು ಅಂತ ಈ ರೀತಿಯಾಗಿ ಅದನ್ನು ಅರ್ಪಣೆ ಮಾಡುವಂಥ ಅಂತ ಆದೇಶ ಮಾಡ್ತಾರೆ ಸ್ವೇಚ್ಛೆಯಿಂದ ನಮ್ಮ ಮನಸ್ಸಿಗೆ ಬಂದಂಗೆ ತಪಸ್ಸಿನ ಹೆಸರಲ್ಲಿ ಈ ಶರೀರಕ್ಕೆ ಭಾರೀ ಆಯಾಸ ಪೀಡೆ ಇದನ್ನೆಲ್ಲ ಕೊಡೋದು ಶಾಸ್ತ್ರ ನಿಷಿದ್ಧ ಮಾಡುತ್ತೆ ಅದೇ ರೀತಿಯಾಗಿ ಅಮಂಗಲಕರವಾಗಿರ್ತಕ್ಕಂಥ ವಿಕೃತವಾಗಿರತಕ್ಕಂಥ ವೇಷಭೂಷಣಗಳನ್ನು ಕೂಡ ಶಾಸ್ತ್ರ ನಿಷೇಧ ಮಾಡುತ್ತೆ ಯಾಕೆಂದರೆ ಅವೆಲ್ಲ ತಾಮಸ ಅಂತ ಕರೆಸ್ಕೊಳ್ಳೋದು ಸಾತ್ವಿಕವಾಗಿರ್ತಕ್ಕಂಥ ತಪಸ್ಸಿನಲ್ಲಿ ಅವುಗಳಿಗೆ ಅವಕಾಶ ಯಾವತ್ತೂ ಇಲ್ಲ ಭೋಜನಂತೂ ವರಂ ಕಥಾಶ್ರವಣಕಾರಕಂ ನೋಪವಾಸೋ ವರಪ್ರೋಕ್ತಃ ಕಥಾವಿಘ್ನಕರೋಯದಿ ಉಂಡ್ರೆ ಮಾತ್ರ ಭಾಗವತ ಶ್ರವಣ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋ ಪಕ್ಷದಲ್ಲಿ ಉಪವಾಸ ಮಾಡೋದ್ರ ಬದಲು ಭೋಜನ ಮಾಡೋದು ಸರಿಯಾದ ದಾರಿ ಅಂತ ಭಾಗವತದ ಆದಿಯಲ್ಲಿ ಭಾಗವತ ಕಥಾಶ್ರವಣವನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸುವಂಥ ಸಂದರ್ಭದಲ್ಲಿ ವರ್ಣನೆಯನ್ನು ಮಾಡ್ತಾರೆ ಉಪವಾಸ ಕಥಾಶ್ರವಣಕ್ಕೆ ಅಡ್ಡಿಯಾಗ್ತಾ ಇದೆ ಉಪವಾಸದಿಂದ ಕೂತ್ರ ಶ್ರವಣದಲ್ಲಿ ಏಕಾಗ್ರತೆ ಅನ್ನೋದು ಬರೋದಿಲ್ಲ ಅಂತಾದರೆ ಹಿತಮಿತವಾಗಿ ಭೋಜನವನ್ನು ಸ್ವೀಕಾರ ಮಾಡಬೇಕು ಪದ್ಮಪುರಾಣ ಭಾಗವತ ಮಹಾತ್ಮೆಯಲ್ಲಿ ಉಲ್ಲೇಖ ಮಾಡಿ ತಿಳಿಸುತ್ತೆ ಅದೇ ರೀತಿಯಾಗಿ ಪ್ರಕೃತಿಯಲ್ಲಿ ಕಾಣ್ತಕ್ಕಂಥ ಈ ರೀತಿಯಾಗಿರ್ತಕ್ಕಂಥ ವೈಪರೀತ್ಯಗಳನ್ನು ಮಾತ್ರ ಗ್ರಹಣಾದಿ ನಿಮಿತ್ತ ಉಪವಾಸಾದಿಗಳಂತೆ ತಪಸ್ಸಿಗೆ ಅನುಕೂಲ ಅಂತ ತಿಳ್ಕೋಬೇಕು ಸೂರ್ಯ ಬೇಸಿಗೆಯಲ್ಲಿ ಪ್ರಕಾಶಮಾನವಾಗಿ ಜ್ವಜ್ವಲ್ಯವಾಗಿ ಪ್ರಕಾಶಿಸ್ತಾನೆ ಮಾಗಿಯಲ್ಲಿ ಮಂಕ್ತ ಮಂಕಾಗ್ತಾನೆ ಇದು ಸೃಷ್ಟಿಯಲ್ಲಿ ಕಾಲಕಾಲಕ್ಕೆ ಸರಿಯಾಗಿ ಲಯಬದ್ಧವಾಗಿ ಭಗವಂತ ನಿಯಮನ ಮಾಡಿದಂತೆ ನಡೀತಕ್ಕಂಥ ಸಂಗತಿಗಳು ಸೃಷ್ಟಿ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸಂಗೀತದ ಲೋಕ ಅಂತ ಅಂದ್ಕೊಂಡ್ರೆ ಮಧುರ ಸಂಗೀತದ ಸಾಮವೇದ ಅಂತ ತಿಳ್ಕೋಬೇಕು ಅಂತ ಚಾಂದೋಗ್ಯ ಉಪನಿಷತ್ ಅದನ್ನು ತಿಳಿಸುತ್ತೆ ಸೂರ್ಯದ ಉದಯನೂ ಕೂಡ ಒಂದು ಸಾಮಗಾನ ಅವನು ಗಗನದಲ್ಲಿ ಮೇಲಕ್ಕೆ ಹೋಗೋದು ಒಂದು ಸಾಮಗಾನ ಅವನು ಅಸ್ತ ಆಗೋದು ಕೂಡ ಒಂದು ಸಾಮಗಾನ ಅಂತ ಪ್ರಖರವಾಗಿ ಜ್ವಲಿಸಿದ್ರೆ ಅದನ್ನು ನಿಂದನೆ ಮಾಡಬಾರ್ದು ಮೋಡಗಳು ಮಳೆ ಸುಳಿಸೋದಾಗಿರಲಿ ಅದು ಒಂದು ಸಾಮಗಾನ ಅತಿವೃಷ್ಟಿಯಾದರೆ ಅದನ್ನು ನಿಂದನೆಯನ್ನು ಮಾಡಬಾರ್ದು ಅದೇ ರೀತಿಯಾಗಿ ಋತುಗಳಿಗೆ ತಕ್ಕಂತೆ ಹವಾಮಾನದ ಬದಲಾವಣೆಗಳು ಕೂಡ ಸಾಮಗಾನ ಇದ್ದಂತೆ ಆದ್ದರಿಂದ ಅದ್ಯಾವುದನ್ನು ಕೂಡ ಸರ್ವತಾ ನಿಂದನೆ ಮಾಡಬಾರ್ದು ಅಂತ ಉಪನಿಷತ್ತು ಹೇಳುತ್ತೆ ಅದೇ ರೀತಿಯಾಗಿ ಮೂರು ವೇದಗಳು ಮೂರು ಲೋಕಗಳು ಅಗ್ನಿ ವಾಯು ಆದಿತ್ಯ ನಕ್ಷತ್ರಗಳು ಗಂಧರ್ವರು ಪಿತೃಗಳು ಸರ್ಪರ ಸರ್ಪಗಳು ಎಲ್ಲರೂ ಕೂಡ ಸಾಮಗಾನ ಮಾಡ್ತಾರೆ ಅಂತ ಅಂದರೆ ಎಲ್ಲವೂ ಕೂಡ ಭಗವಂತನ ಗುಣಗಾನ ಆಯಾ ಅಭಿಮಾನಿಗಳು ಭಗವಂತನ ಗುಣಗಾನವನ್ನು ವಿಶೇಷವಾಗಿ ನಡೆಸ್ತಾರೆ ಈ ರೀತಿಯಾಗಿ ಚಿಂತನೆಯನ್ನು ಮಾಡಬೇಕು ಅಂತ ಬೃಹದಾರಣ್ಯಕ ಉಪನಿಷತ್ತು ಇನ್ನೂ ಹೇಳುತ್ತೆ ಮಾನವರಿಗೆ ಬರ್ತಕ್ಕಂಥ ಆದಿವ್ಯಾಧಿಗಳು ಸಂಕಷ್ಟಗಳು ಮರಣ ಶವಯಾತ್ರೆ ಎಲ್ಲವನ್ನು ಕೂಡ ತಪಸ್ಸು ಅಂತ ಭಗವಂತನಿಗೆ ಅರ್ಪಣೆ ಮಾಡಬೇಕು ಅಂತ ನಮ್ಗೆ ಯಾವುದೋ ಭಯಂಕರವಾಗಿರ್ತಕ್ಕಂಥ ರೋಗ ರುಜಿನಾದಿಗಳು ಬಂದಿದೆ ಅದನ್ನು ಸಹನ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂಥ ಬಾಧೆ ಉಂಟು ಮಾಡ್ತಾ ಇದೆ ಆಗ ಇಂತಹ ಉಪಟಳವನ್ನು ಕೊಟ್ಟಿರ್ತಕ್ಕಂಥ ಪರಮಾತ್ಮನನ್ನು ನಿಂದನೆ ಮಾಡೋದ್ರ ಬದಲಿಗೆ ಇದನ್ನು ಸಹನ ಮಾಡುವ ಶಕ್ತಿಯನ್ನು ಕೊಡು ಸಾಮರ್ಥ್ಯವನ್ನು ಕೊಡು ಇದೇ ನಿನಗೆ ತಪಸ್ಸು ಅಂತ ಆಗಲಿ ಅಂತ ರೋಗಾದಿಗಳಿಂದ ಜರ್ಜರಿತನಾಗಿ ಹಾಸಿಗೆಯ ಮೇಲೆ ಮಲಗಿ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಚಿಂತನಾದಿಗಳನ್ನು ಪೂಜಾದಿಗಳನ್ನು ಮಾಡಲಿಕ್ಕಾಗದೇ ಇದ್ದರೂ ಕೂಡ ಈ ರೀತಿಯಾಗಿ ಇದೇ ಒಂದು ತಪಸ್ಸು ಅಂತ ಚಿಂತನೆ ಮಾಡಿ ಮಾನಸ ಪೂಜೆ ಅಂತ ಭಗವಂತನಿಗೆ ಸಮರ್ಪಣೆ ಮಾಡು ಅಂತ ಬೃಹದಾರಣ್ಯಕ್ಕೆ ಉಪನಿಷತ್ ಹೇಳುತ್ತೆ ಆದ್ದರಿಂದ ಈ ಎಲ್ಲ ಸಂಕಟ ಏನು ಬಂದಿದೆ ಅದು ಪುಣ್ಯಕರ ಅಂತ ನನಗೆ ತಪಸ್ಸು ಅಂತ ಆಗಲಿ ಭಗವಂತ ಅದರಿಂದ ಸಂತುಷ್ಟನಾಗಲಿ ಅಂತ ಹೇಗೆ ಅರ್ಪಣೆ ಮಾಡಬೇಕು ಅಂದರೆ ನೆಲದೊಳಿಯ ಗಂಧವೇ ಸುಗಂಧವು ಅಂತ ಗಂಧವತಿ ಪೃಥ್ವಿ ಅಂತ ಬಾಹ್ಯ ಪೂಜೆಯಲ್ಲಿ ಗಂಧ ಸಾಣೆಕಲ್ಲು ಎಲ್ಲ ಇಟ್ಕೊಂಡು ಗಂಧದ ಕೊರಡು ತಗೊಂಡು ನಾನೂರ ಮೂರು ಭಗವದ್ ರೂಪಗಳು ಅಂತ ಗಂಧವನ್ನು ತೆಗೆದು ಸಮರ್ಪಣೆ ಮಾಡೋದು ಮಾನಸ ಪೂಜೆಯಲ್ಲಿ ಗಂಧವತಿ ಪೃಥ್ವಿ ಅಂತ ಪೃಥ್ವಿಯ ಗುಣಧರ್ಮ ಗಂಧ ಅದನ್ನೇ ಭಗವಂತನಿಗೆ ಶ್ರೀಗಂಧ ಅಂತ ಈ ರೀತಿಯಾಗಿ ಸಮರ್ಪಣೆ ಮಾಡೋದು ಅದೇ ರೀತಿಯಾಗಿ ಬೀಸುವ ಗಾಳಿ ಅದೇ ಚಾಮರ ಸೇವೆ ಭಗವಂತನಿಗೆ ಅಂತ ಅದನ್ನು ಅರ್ಪಣೆ ಮಾಡೋದು ಹೊಳೆಯತಕ್ಕಂಥ ವಸ್ತುಗಳು ಪ್ರಕಾಶಮಾನವಾಗಿರ್ತಕ್ಕಂಥ ನಕ್ಷತ್ರಗಳ ಸಾಲು ಸಾಲು ಪುಂಜ ಏನಿದೆ ಅದನ್ನೇ ಭಗವಂತನಿಗೆ ದೀಪಗಳು ಅಂತ ಅರ್ಪಣೆ ಮಾಡುವುದು ಪ್ರಾಣಿ ಪಕ್ಷಿಗಳ ಕೂಗು ಸಮುದ್ರದ ಬೋರ್ಗರೆತ ನದಿಯ ಜುಳುಜುಳು ಜುಳು ಶಬ್ದ ಇತ್ಯಾದಿ ಏನು ಕೇಳ್ತಾ ಇದೀವೋ ಅದೆಲ್ಲವೂ ಕೂಡ ವಾದ್ಯಘೋಷಗಳು ಪರಮಾತ್ಮನಿಗೆ ಅಷ್ಟಾವಧಾನ ಸೇವೆಯಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ವಾದ್ಯ ವೈಭವದಿಂದ ಏನು ಪೂಜಾದಿಗಳನ್ನು ಮಾಡ್ತೀವೋ ಬಾಹ್ಯ ಪೂಜೆಯಲ್ಲಿ ಇಲ್ಲಿ ಮಾನಸ ಪೂಜೆಯಲ್ಲಿ ಈ ರೀತಿಯಾಗಿ ಪಕ್ಷಿಗಳ ಕಲರವ ನದಿಗಳ ಬೋರ್ಗರೆತ ಸಮುದ್ರದ ಶಬ್ದ ಇದೇನಿದೆ ಅದನ್ನೇ ಭಗವಂತನಿಗೆ ವಾದ್ಯ ಶಾಂತಿ ಈ ರೀತಿಯಾಗಿ ಹೀಗೆ ಪ್ರಕೃತಿ ಎಲ್ಲವೂ ಕೂಡ ಗಂಧ ರಸ ಧೂಪ ದೀಪ ನೈವೇದ್ಯ ಈ ರೀತಿಯಾಗಿ ಭಗವಂತನಿಗೆ ಪೂಜೆ ಅಂತ ಅರ್ಪಣೆ ಮಾಡಿ ಮಾನಸ ಪೂಜೆಯನ್ನು ಮಾಡಬೇಕು ಲಕ್ಷ್ಮೀ ಬ್ರಹ್ಮಾದಿ ದೇವತೆಗಳೇ ಈ ಪದಾರ್ಥಗಳಲ್ಲಿ ಅಂತರ್ಯಾಮಿಯಾಗಿ ನಿಂತು ಭಗವಂತನ ಆರಾಧನೆಯನ್ನು ಮಾಡ್ತಾ ಇದ್ದಾರೆ ಅಂತ ಚಿಂತನೆಯನ್ನು ಮಾಡಬೇಕು ಇದನ್ನೇ ಪುರುಷ ಸೂಕ್ತ ಮಾನಸ ಯಜ್ಞ ಅಂತ ಪರಿಗಣನೆ ಮಾಡಿ ವಸಂತೋ ಅಸ್ಯ ಸೀರ್ ಆಜ್ಯಂ ಗ್ರೀಷ್ಮ ಇದ್ಮ ಧವಿಹಿ ಅಂತ ಈ ರೀತಿಯಾಗಿ ಹೇಳೋದು ವಸಂತವೇ ತುಪ್ಪ ಗ್ರೀಷ್ಮ ಅಂದರೆ ಸಮಿತು ಶರತ್ತು ಹವಿಸು ಅಂತ ಈ ರೀತಿಯಾಗಿ ವರ್ಣನೆ ಮಾಡ್ತಾ ಇದೆ ಹೇಗೆ ಅರ್ಪಣೆ ಮಾಡಬೇಕು ಅಂದರೆ ನಿಶ್ಚಲ ಬಹುತಿಯಲ್ಲಿ ಅರ್ಪಿಸಲು ಒಲಿಬಾ ಸೃಷ್ಟಿಯಲ್ಲಿ ಎಲ್ಲ ಪದಾರ್ಥಗಳು ಕೂಡ ಭಗವಂತನಿಗಾಗಿ ಅವನ ಆರಾಧನೆಗಾಗಿ ಇದೆ ಅನ್ನೋ ಭಾವನೆಯಿಂದ ಭಕ್ತಿಯಿಂದ ನೋಡಿದಾಗ ಎಲ್ಲವೂ ಕೂಡ ಅಮೂಲ್ಯವಾಗಿರ್ತಕ್ಕಂಥ ವಸ್ತುಗಳು ಸುಂದರವಾಗಿರ್ತಕ್ಕಂಥ ವಸ್ತುಗಳು ಅನ್ ಈ ರೀತಿಯಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಜಗತ್ತನ್ನು ನಿರ್ಮಾಣ ಮಾಡಿರೋ ಪರಮಾತ್ಮನ ಬಗ್ಗೆ ವಿಶೇಷವಾಗಿ ಭಕ್ತಿ ಮೂಡೋದಕ್ಕೆ ಸಾಧ್ಯ ಬಹುಚಿತ್ತ ಜಗತ್ ಬಹುದಾ ಕಾರಣ ಪರಶಕ್ತಿರನಂತ ಗುಣಪರಮ ಅಂತ ಈ ರೀತಿಯಾಗಿ ಭಗವಂತನಿಗೆ ಅರ್ಪಣೆ ಮಾಡಬೇಕು ಅದನ್ನು ಬಿಟ್ಟು ಕೇವಲ ತನ್ನ ಸುಖಭೋಗಕ್ಕಾಗಿ ಮಾತ್ರ ಇರೋದು ಅಂತ ತಿಳ್ಕೊಂಡ್ರೆ ಅದು ಸರಿಯಲ್ಲ ಅದು ಅಸದುಪಾಸನೆ ಅಂತ ಆಗತ್ತೆ ಆದ್ದರಿಂದ ಭಕ್ತಿ ನಿಶ್ಚಲವಾಗಿರಬೇಕು ಆ ರೀತಿಯಾಗಿ ಭಗವಂತನಿಗೆ ಮಾನಸವಾಗಿ ಅದನ್ನೆಲ್ಲ ಚಿಂತನೆ ಮಾಡಿ ಅರ್ಪಣೆ ಮಾಡಿದರೆ ಅದು ಶ್ರೇಷ್ಠ ರೀತಿಯಾಗಿರ್ತಕ್ಕಂಥ ಉಪಾಸನೆ ಪೂಜೆ ಅಂತ ಆಗುತ್ತೆ ಪೃಥ್ವಿಯಲ್ಲಿ ಗಂಧ ಅದನ್ನು ಗಂಧ ಅಂತ ಸಮರ್ಪಣೆ ಮಾಡಬೇಕು ಜಲದಲ್ಲಿ ರಸ ಷಡ್ ರಸಗಳು ಇಲ್ಲೇ ಇದೆ ಅದೆಲ್ಲವೂ ಕೂಡ ಭಗವಂತನಿಗೆ ಅರ್ಪಣೆ ಅಂತ ಮಾಡಬೇಕು ಶಿಖಿ ಅಂದರೆ ಅಗ್ನಿ ಅದರ ಗುಣ ರೂಪ ಅಥವಾ ತೇಜಸ್ಸು ಅದನ್ನೇ ದೀಪ ಅಂತ ಅರ್ಪಣೆ ಮಾಡಬೇಕು ಪವನ ಅಂದರೆ ಗಾಳಿ ಸ್ಪರ್ಶ ಅದನ್ನೇ ಚಾಮರ ಸೇವೆ ಅಂತ ಅರ್ಪಣೆ ಮಾಡಬೇಕು ಆಕಾಶ ಅಂದರೆ ಶಬ್ದ ಸರ್ವವಾದ್ಯ ಪ್ರಿಯ ಸರ್ವವಾದ್ಯ ಸೇವಾ ಮಮದಾರಯ ಅಂಥೇಳಿ ಈ ರೀತಿಯಾಗಿ ಅಷ್ಟಾವಧಾನ ಸೇವೆಯಲ್ಲಿ ಹೇಳ್ದಂಗೆ ಆ ರೀತಿಯಾಗಿ ಸಕಲ ಶಬ್ದಗಳನ್ನು ಕೂಡ ಪರಮಾತ್ಮನಿಗೆ ಸರ್ವ ವಾದ್ಯಪ್ರಿಯನಾಗಿರ್ತಕ್ಕಂಥ ಅವನಿಗೆ ಅರ್ಪಣೆ ಮಾಡ್ತೀನಿ ಹೀಗೆ ಅರ್ಪಣೆಯನ್ನು ಮಾಡಬೇಕು ಹೀಗೆ ಮಾನಸ ಪೂಜೆಯನ್ನು ಬಾಹ್ಯ ಪರಿಕರಗಳು ಇಲ್ಲದೇ ಇದ್ದರೂ ಕೂಡ ಮಾಡಲಿಕ್ಕೆ ಬರ್ತಾ ಇದೆ ಎಲ್ಲೋ ಯಾತ್ರೆ ಎಲ್ಲೋ ಮತ್ತೆಲ್ಲೋ ಇರ್ತೀವಿ ಮನೆಯಲ್ಲಿ ನಿತ್ಯ ಬಾಹ್ಯ ಪರಿಕರಗಳಿಂದ ಷೋಡಶೋಪಚಾರ ಪೂಜೆಯನ್ನು ಏನು ಮಾಡ್ತೀವಿ ಅಷ್ಟನ್ನು ಮಾಡಲಿಕ್ಕೆ ಅಸಾಮರ್ಥ್ಯ ನಾನಾ ಕಾರಣಗಳಿಂದ ಅಥವಾ ನಿತ್ಯ ಪ್ರಾಚೀನ ಕರ್ಮಗಳ ಅನುಸಾರ ನಮಗೆ ರೋಗ ರುಜನಾದಿಗಳಿದ್ದು ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡಲಿಕ್ಕಾಗದೇ ಇದ್ದಂಥ ಸಂದರ್ಭದಲ್ಲಿ ಹೀಗೆ ಬಾಹ್ಯ ವಾ ಮಾನಸ ಪೂಜೆಯನ್ನು ಅವಶ್ಯವಾಗಿ ಪ್ರತಿನಿತ್ಯ ಕಿಂಚಿತ್ತಾದರೂ ಮಾಡಲೇಬೇಕು ಬಾಹ್ಯ ಪೂಜೆ ಮಾಡಲಿಕ್ಕೆ ಆಗದೇ ಇದ್ದಾಗೂ ಮಾನಸ ಪೂಜೆಯನ್ನು ಮಾಡಲೇಬೇಕು ಅಂತ ಇದು ಶಾಸ್ತ್ರದ ವಿಧಿ ಅಂತ ಇಷ್ಟು ಸುಲಭವಾಗಿ ಚಿಂತನೆ ಇದನ್ನು ಯಾರು ಬೇಕಾದರೂ ಮಾಡ್ಬೋದು ಷೋಡಶೋಪಚಾರ ಪೂಜೆ ಅಂತ ಪುರುಷರು ಮಾತ್ರ ಮಾಡಬೇಕು ಈ ಮಾನಸ ಪೂಜೆ ಅನ್ನೋದು ಯಾರು ಬೇಕಾದರೂ ಮಾಡಲಿಕ್ಕೆ ಅಧಿಕಾರ ಇದೆ ಮನಸ್ಸಿನಲ್ಲಿ ಚಿಂತನೆ ಮಾಡಿ ಅಲ್ಲಲ್ಲಿರ್ತಕ್ಕಂಥ ಪದಾರ್ಥಗಳಲ್ಲಿ ಅಂತರ್ಯಾಮಿಯಾಗಿ ಭಗವಂತನೇ ಇತ್ತು ಇದನ್ನೆಲ್ಲ ಸೃಷ್ಟಿ ಮಾಡಿರ್ತಕ್ಕಂಥ ಭಗವಂತ ನಿನಗೆ ಇದೆ ಅರ್ಪಣೆ ಅಂತ ಈ ರೀತಿಯಾಗಿ ಚಿಂತನೆ ಮಾಡಿ ಅರ್ಪಣೆಯನ್ನು ಮಾಡೋದು ಶ್ರೀಕೃಷ್ಣ ಅರ್ಪಣ ಮಸ್ತು